Woo! <laughs> नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ನಾರದರು ಧರ್ಮರಾಜನನ್ನು ಯೋಗಕ್ಷೇಮ ಕೇಳುವ ಪ್ರಶ್ನೆಗಳ ಮೂಲಕವಾಗಿ ಧರ್ಮ ನೀತಿಗಳನ್ನು ದೊರೆ ಪರಿಪಾಲಿಸಬೇಕಾದ ಧರ್ಮಗಳನ್ನು ಉಪದೇಶ ಮಾಡ್ತಾ ಇದ್ದಾರೆ ಇಂಥವು ಭಾರತೀಯ ಧರ್ಮಶಾಸ್ತ್ರ ನೀತಿಶಾಸ್ತ್ರ ಅರ್ಥಶಾಸ್ತ್ರ ರಾಜಕೀಯ ಶಾಸ್ತ್ರ ನ್ಯಾಯಶಾಸ್ತ್ರ ಎಲ್ಲಕ್ಕೂ ಮೂಲವಾದದ್ದು ಒಂದು ಪರಂಪರೆಯಿಂದ ಬಂದಿರುವುದು ಆದ್ದರಿಂದ ಇಂಥ ಉಪದೇಶಗಳು ರಾಮಾಯಣದಲ್ಲಿಯೂ ಕೌಟಿಲ್ಯ ಅರ್ಥಶಾಸ್ತ್ರದವರೆಗೂ ವೇದದಲ್ಲಿಯೂ ಎಲ್ಲ ಕಡೆ ಏಕಪ್ರಕಾರವಾಗಿದ್ದರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಮೊದಲನೆಯದಾಗಿ ಅರ್ಥದಿಂದ ಧರ್ಮವನ್ನು ಧರ್ಮದಿಂದ ಅರ್ಥವನ್ನು ಧರ್ಮಾರ್ಥಗಳೆರಡನ್ನೂ ಮನುಷ್ಯನು ಪ್ರೀತಿ ಲಾಭದಿಂದ ಅಂದರೆ ಪಾಪ್ಯುಲಿಸಮ್ ಜನಗಳ ಪ್ರೀತಿಯನ್ನು ಅಗ್ಗವಾಗಿ ಕೊಳ್ಳಬೇಕು ಎಂಬ ಆಸೆಯಿಂದ ವಿಪರ್ಯಾಸ ಮಾಡಬಾರದು ಎಂಬುದನ್ನು ಹೇಳ್ತಾರೆ ಕಚ್ಚಿದರ್ಥಾಶ್ಚ ಕಲ್ಪಂತೆ ಧರ್ಮೇ ಚ ರಮತೆ ಮನಃ ಸುಖಾನಿ ಚಾನುಭೂಯಂತೆ ಮನಶ್ಚ ನ ವಿಹನ್ಯತೆ ಕಚ್ಚಿದಾಚರಿತಂ ಪೂರ್ವೈ ನರದೇವ ಪಿತಾಮಹೈ ವರ್ತಸೆ ಧರ್ಮಾರ್ಥ ಧರ್ಮಾರ್ಥಸಹಿತಾಂತ್ರಿಷು ಕಚ್ಚಿದರ್ಥೇನ ವಾ ಧರ್ಮಂ ಧರ್ಮೇಣ ಅರ್ಥಂ ಅಥಾಪಿ ವಾ ಉಭೌ ವಾ ಪ್ರೀತಿಸಾರೇಣ ನ ಕಾಮೇನ ಪ್ರಬಾಧಸೆ ಇದನ್ನೆಲ್ಲ ಹಿಂದೆಯೇ ಧರ್ಮರಾಜನ ರಾಜ್ಯಭಾರ ಕ್ರಮದಲ್ಲಿ ವಿವರಿಸಿದ್ದೇವೆ ಭಾರತೀಯ ಅರ್ಥಶಾಸ್ತ್ರವಾಗಲಿ ರಾಜನೀತಿ ಶಾಸ್ತ್ರವಾಗಲಿ ಅದರ ಹೃದಯವೇ ಧರ್ಮದ ಪರಿಪಾಲನೆ ಧರ್ಮವೆಂದರೆ ಮನುಷ್ಯರು ಒಬ್ಬರು ಒಬ್ಬರನ್ನು ತಿನ್ನದೇ ಇರುವ ಹಾಗೆ ಇವತ್ತಿನ ಭಾಷೆಯಲ್ಲಿ ಪರಸ್ಪರ ಶೋಷಣೆ ಆಗದೇ ಇರುವಂತೆ ಅವರವರು ಆರಿಸಿಕೊಂಡ ಪುರುಷಾರ್ಥ ಯಾವುದು ಕಾಮವಿರಲಿ ಅರ್ಥವಿರಲಿ ಧರ್ಮವಿರಲಿ ಆವಿಷ್ಕಾರ ಸಮಾಜ ಆವಿಷ್ಕಾರ ಸೋಷಿಯಲ್ ಎವಲ್ಯೂಷನ್ ಇಂಡಿವಿಜುವಲ್ ಎವಲ್ಯೂಷನ್ ಅದಕ್ಕೆ ಅವಕಾಶವಾಗುವಂತೆ ಎಲ್ಲರಿಗೂ ಒಂದು ಸಮಾನಾವಕಾಶ ಅವರವ್ರಿಗೆ ಬೇಕಾದ್ದನ್ನು ಆರಿಸಿಕೊಳ್ಳುವಂತೆ ದೊರೆ ತಕ್ಕಡಿ ನ್ಯಾಯವನ್ನು ಸಮಾನವಾಗಿ ಹಿಡಿಯಬೇಕು ಅದೇ ಇಲ್ಲಿ ಧರ್ಮ ಅದೇ ರಾಜಧರ್ಮ ಅದೇ ರಾಜನೀತಿ ಇವತ್ತು ಜಗತ್ತಿನ ಅನೇಕ ಭಾಗಗಳಲ್ಲಿ ಇಂಥದ್ದೊಂದು ನೀತಿ ಇಲ್ಲ ಅನೇಕ ಸರ್ಕಾರಗಳು ಐರೋಪ್ಯರಾಗಲಿ ಚೈನೀಯರಾಗಲಿ ಜಪಾನೀರಾಗಲಿ ರಷ್ಯಾ ಆಸ್ಟ್ರೇಲಿಯಾ ಯಾವ್ಯಾವುದೇ ಖಂಡದಲ್ಲಿ ನಾವು ನೋಡಿದರೂ ಧನಗಳಿಕೆ ಅಂದರೆ ಆರ್ಥಿಕ ಪ್ರಬಲತೆ ಸೈನಿಕ ಪ್ರಬಲತೆ ಇತರರನ್ನು ಗೆಲ್ಲಬೇಕು ಬಗ್ಗು ಬಡಿಯಬೇಕು ಅನ್ಯಾಯ ರೀತಿಯಲ್ಲಿ ನಾವು ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಬೇಕು ಇಂಪೀರಿಯಲಿಸಮ್ ಅದು ಕೂತ್ಕೊಂಡಿದೆ ಅದು ಭಾರತೀಯರಿಗೆ ಪಥ್ಯವಲ್ಲದ ವಿಷಯ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೊರತು ಮಹಾಭಾರತದ ಹೃದಯವೂ ತಿಳಿಯುವುದಿಲ್ಲ ಅಷ್ಟೇ ಅಲ್ಲ ಮಹಾಭಾರತ ಕಥೆ ಏನು ಬೋಧಿಸುತ್ತೆ ಎನ್ನುವ ಇದರ ಮರ್ಮ ಇದರ ಧರ್ಮ ಇದರ ಸೂಕ್ಷ್ಮ ಇದರ ಉಪದೇಶ ಯಾವುದು ನಮಗೆ ತಿಳಿಯದೆ ಹೋಗುತ್ತಾ ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ರಾಜಗುಣಗಳಂತ ಹೇಳ್ತಾರೆ ಕಚ್ಚಿತಿ ರಾಜಗುಣೈ ಷಡ್ಭಿ ಸಪ್ತೋಪಾಯಾಂಸ್ತಥಾ ನಖ ಬಲಾಬಲಂ ತಥಾ ಸಮ್ಯಕ್ ಚತುರ್ದಶ ಪರೀಕ್ಷಸೆ ನಿನಗೆ ಆರು ರಾಜಗುಣಗಳಿವೆಯೇ ಏಳು ವಿಧವಾದ ಉಪಾಯಗಳು ಗೊತ್ತಿವೆಯೇ ನಿನ್ನ ಬಲಾಬಲ ಶಕ್ತಿಗಳನ್ನು ಉಪಯೋಗ ಮಾಡಿಕೊಂಡು ಹದಿನಾಲ್ಕನ್ನು ಪರೀಕ್ಷೆ ಮಾಡ್ತೀಯ ತಥಾ ಸಂಧಾಯ ಕರ್ಮಾಣಿ ಅಷ್ಟವೂ ಭಾರತ ಸೇವಸೆ ಎಂಟು ವಿಧವಾದ ಕರ್ಮಗಳಲ್ಲಿ ಅನುಸಂಧಾನ ಮಾಡಬೇಕು ಮಾಡ್ತಾ ಇದ್ದೀಯಾ ಕಚ್ಚಿತ್ ಪ್ರಕೃತಿಯ ಸಪ್ತ ಲುಪ್ತಾಹ ಭರತ ಋಷಭ ದೊರೆಗೆ ಏಳು ಪ್ರಕೃತಿಗಳಿರಬೇಕು ಅದರ ಲೋಪ ಮಾಡಿಲ್ಲವಲ್ಲ ಅಂತ ಕೇಳ್ತಾರೆ ಇಲ್ಲಿ ಆರಂದ್ರೇನು ಹದಿನಾಲ್ಕಂದ್ರೇನು ಎಂಟಂದ್ರೇನು ಏಳು ಅಂದ್ರೇನು ಇವೆಲ್ಲ ಪರಂಪರೆಯಿಂದ ಬಂದ ರಾಜನೀತಿಗಳಾದ್ದರಿಂದ ಹೊಸ ಅರ್ಥಗಳನ್ನು ಹೇಳಬೇಕಾಗಿಲ್ಲ ವ್ಯಾಖ್ಯಾನಗಳನ್ನು ನೋಡಬೇಕು ದೊರೆಯಾಗಲಿ ಮಂತ್ರಿ ಮಂತ್ರಿಯಾಗಲಿ ಅಥವಾ ಪ್ರಧಾನಿ ಅಥವಾ ರಾಜದೂತ ಇನ್ನೊಂದು ಕಡೆ ಕಳಿಸ್ತೇವೆ ಅಂಬಾಸಿಡರ್ ಅವರಿಗೆ ಮೊದಲಿರಬೇಕಾದ ಗುಣ ವಕ್ತೃತ್ವ he must be a good speaker ಚಾರ ಅಮಾತ್ಯಾದಿಷು ಯಥಾಯೋಗ್ಯಂ ಕಾರ್ಯೋಪದೇಶ ಕೌಶಲಂ ಒಂದು ಕೆಲಸ ಮಾಡಬೇಕಾದ್ರೆ ಜನರಿಗೆ ಅನುಸಂಧಾನ ಮಾಡಬೇಕು ಅನುನಯ ಮಾಡಬೇಕು ಹೇಳುವುದನ್ನು ಸರಿಯಾಗಿ ತಿಳಿಸಿ ಹೇಳಬೇಕು ವಕ್ತೃತ್ವ ಮೊದಲನೆಯದು ಪ್ರಾಗಲ್ಭ್ಯಂ ಶತ್ರು ದಮನಾದೌ ಉತ್ಕರ್ಷ ಪ್ರದರ್ಶನಂ ಶತ್ರುಗಳನ್ನು ರಾಜ್ಯದ ಒಳಹೊರ ಶತ್ರುಗಳನ್ನು ದಮನ ಮಾಡುವ ವಿಷಯದಲ್ಲಿ ಪ್ರಚಂಡನಾಗಿರಬೇಕು ಎಲ್ಲರಿಗಿಂತ ನಾನು ಹೆಚ್ಚು ಸಮರ್ಥವಾಗಿ ಮಾಡ್ತೇನೆ ಅಂತ ತೋರಿಸ್ಬೇಕು ಮೂರನೇ ಗುಣ ಮೇಧಾವಿತ್ವಂ ಕೌಶಲಂ ಏನನ್ನು ಮಾಡಿದರೆ ಏನಾಗುತ್ತೆ ಅನ್ನುವ ಪೂರ್ವಾಪರ ವಿಚಾರಗಳನ್ನು ಚೆನ್ನಾಗಿ ಯೋಚಿಸಿ ಮಾಡುವ ಬುದ್ಧಿಶಕ್ತಿ ಸ್ಮೃತಿಮಾನ್ ಕವಿಹಿ ಅತೀತ ಅನಾಗತೆಯೋ ಪರಾಮರ್ಶಿತ್ವಂ ಹಿಂದೆ ಏನಾಯಿತು ರಾಜನಿಗೆ ತನ್ನ ದೇಶದ ಸಮಸ್ತ ಇತಿಹಾಸ ತಿಳಿದಿರಬೇಕು ಮತ್ತು ಜಗತ್ತು ಯಾವ ಕಡೆ ಹೋಗಬೇಕು ಅನ್ನೋ ದಿಕ್ಕು ಗೊತ್ತಿರಬೇಕು ಆರನೇದು ನೀತಿ ಶಾಸ್ತ್ರದಲ್ಲಿ ಪಂಡಿತನಾಗಿರಬೇಕು ಇದು ಆರು ಗುಣಗಳಿಲ್ಲದೆ ಇದ್ದವನು ಹಿಂದಿನ ಕಾಲದಲ್ಲಿ ದೊರೆಯಾದರೆ ತುಂಬ ಕಷ್ಟಪಡ್ತಿದ್ದ ಈಗ ಅಂಥವ್ರು ಪ್ರಧಾನಮಂತ್ರಿಯೋ ಒಂದು ರಾಜ್ಯದ ಮುಖ್ಯಮಂತ್ರಿಯೋ ಆದರೆ ತುಂಬ ಕಷ್ಟಪಡಬೇಕಾಗತ್ತೆ ಸುಮ್ಮನೆ ದಬಾದಿಬಿ ಮಾಡಿ ನನ್ನ ಹತ್ರ ಇಷ್ಟು ಜನ ಶಾಸಕರಿದ್ದಾರೆ ಇಷ್ಟು ಜನ ಬಿಲುವಿದೆ ನನ್ನ ಹತ್ರ ಇಷ್ಟೊಂದು ಹಣವಿದೆ ಅದರಿಂದ ದೊರೆಯಾಗುವುದು ಶಕ್ಯವಿಲ್ಲ ಇದು ಆರು ಸಂಬಂಧಪಟ್ಟದ್ದು ಹೇಳಿದು ಸಪ್ತೋಪಾಯಾನ ಏಳು ಉಪಾಯಗಳು ಯಾವುದು ಸಾಮ ದಾನ ಭೇದ ದಂಡ ಇವುಗಳ ಜೊತೆಗೆ ಮಂತ್ರ ಔಷಧ ಇಂದ್ರಜಾಲ ಇದನ್ನು ಸೇರಿಸಿದ್ದಾರೆ ಮಹಾಭಾರತದಲ್ಲಿ ಒಳ್ಳೆ ಮಾತಲ್ಲಿ ಹೇಳಿ ನೋಡುವುದು ಏನಾದರೂ ಹಣಕಾಸು ಆಸೆ ತೋರಿಸಿ ಮುಗಿಸಿಬಿಡುವುದು ಪರಸ್ಪರ ಶತ್ರುಗಳಲ್ಲಿ ಭೇದ ಉಂಟು ಮಾಡುವುದು ಕೊನೆಯಲ್ಲಿ ಯುದ್ಧ ಮಾಡುವುದು ಇದು ನಾಲ್ಕು ಪ್ರಸಿದ್ಧ ಇದರ ಜೊತೆಗೆ ಮಂತ್ರ ಮಾಡಿಸುವುದು ಮಾಟ ಮಾಡಿಸುವುದು ವಿಷ ಪ್ರಯೋಗ ಮಾಡಿ ಶತ್ರುವನ್ನು ಕೊಲ್ಲಿಸುವುದು ಮೋಸದಿಂದ ಇಂದ್ರಜಾಲದಿಂದ ಸೋಲಿಸುವುದು ಇದು ಬೃಹಸ್ಪತಿಯೂ ಒಪ್ತಾನೆ ಇದನ್ನು ಶುಕ್ರನೀತಿ ಶಾಸ್ತ್ರದಲ್ಲಿಯೂ ಒಪ್ತಾರೆ ಬಲಾಬಲಂ ತಥಾ ಸಮ್ಯಕ್ ಚತುರ್ದಶ ಪರೀಕ್ಷಸೇ ಹದಿನಾಲ್ಕು ದೋಷಗಳು ರಾಜನಲ್ಲಿ ಇರಬಾರದು ರಾಜನನ್ನು ಆಶ್ರಯಿಸಿದ ಮಂತ್ರಿ ಆಗಲಿ ಸೇನಾಧಿಪತಿಯಾಗಲಿ ಆಗಲಿ ಅವರಲ್ಲಿ ಇರಬಾರದು ಹದಿನಾಲ್ಕು ದೋಷಗಳು ಮೊದಲನೇದು ನಾಸ್ತಿಕ್ಯ ದೇವರಿಲ್ಲ ಅನ್ನೋ ದುರ್ವಾದ ಅನೃತಂ ಸುಳ್ಳು ಹೇಳುವುದು ಜನರೇ ಕೊಟ್ಟು ಮಾತನ್ನು ನಡೆಸದೇ ಇರುವುದು ಕ್ರೋಧಂ ಯಾವುದೋ ಒಂದು ಕ್ಷುಲ್ಲಕ ಕಾರಣವನ್ನು ಮನಸ್ಸಲ್ಲಿ ದೊಡ್ಡದನ್ನಾಗಿ ಮಾಡಿಕೊಂಡು ದ್ವೇಷ ಸಾರಿಸುವುದು ಪ್ರಮಾದಂ ಏನೋ ಮಾಡೋದಕ್ಕೆ ಹೋಗಿ ಅದು ಮತ್ತೇನೋ ಪರಿಣಾಮ ಆಗಿಬಿಡುವುದು ದೀರ್ಘಸೂತ್ರತಃ ಹಾಗೆತನವನ್ನು ವೈರವನ್ನು ತುಂಬ ಹೊತ್ತು ನಡೆಸುವುದು ಅದರ್ಶನ ಜ್ಞಾನವತಃ ಜ್ಞಾನ ಇರುವವರನ್ನು ಸೇವಿಸದೆ ಹೋಗುವುದು ಹಿರಿಯರಿಂದ ಉಪದೇಶ ಪಡೆಯದೇ ಇರುವುದು ಆಲಸ್ಯಂ ಸೋಮಾರಿತನ ಪಂಚವೃತ್ತಿತಃ ಕೊಲೆ ಯಾವುದಕ್ಕೂ ಹೇಸದೆ ಇರುವುದು ಅಧಿಕಾರ ಉಳಿಸಿಕೊಳ್ಳುವುದಕ್ಕೆ ಏಕಚಿಂತನಮರ್ಥಾನಾಂ ತಾನೊಬ್ಬನೇ ಮಂತ್ರಿಮಂಡಲದ ಇತರರನ್ನು ಜನಗಳನ್ನು ಆಪ್ತರನ್ನು ಹಿರಿಯರನ್ನು ಸಲಹೆ ಕೇಳದೆ ಒಬ್ಬನೇ ದಿಢೀರಂತ ನಿಶ್ಚಯ ಮಾಡಿಬಿಡುವುದು ಅನರ್ಥಜ್ಞೈಶ್ಚ ಮಂತ್ರಣಂ ಅರ್ಥ ತಿಳಿಯದೇ ಇರುವ ರಾಜಶಾಸನಕ್ಕೆ ಯೋಗ್ಯರಲ್ಲದೆ ಇರೋರ ಜೊತೆಯಲ್ಲಿ ಮಂತ್ರಣ ಮಾಡುವುದು ನಿಶ್ಚಿತಾನಾಮನಾರಂಭಂ ಒಂದು ಫ್ಯಾಕ್ಟ್ರಿ ಇಲ್ಲಿ ಓಪನ್ ಮಾಡಬೇಕು ಒಂದು ಸೇತುವೆ ಇಲ್ಲಿ ಕಟ್ಟಬೇಕು ಅದು ನಿಶ್ಚಯವಾಗಿ ಹದಿನೈದು ವರ್ಷ ಆಗಿರುತ್ತೆ ಅದನ್ನು ಕಾರ್ಯರೂಪಕ್ಕೆ ತರದೇ ಇರುವುದು ಕೋರ್ಟ್ ಹೇಳಿರುವುದನ್ನು ಜಾರಿ ಮಾಡುವುದು ವಿಳಂಬ ಮಾಡುವುದು ಮಂತ್ರಸ್ಯ ಅಪರಿರಕ್ಷಣ ಮಂತ್ರಿಮಂಡಲದಲ್ಲಿ ನಿಶ್ಚಿತವಾದ ವಿಷಯಗಳನ್ನು ಹೊರಗೆಡೆ ಬಿಡುವುದು ಮಂಗಳಾದಿ ಅಪ್ರಯೋಗಂಚ ಜನರನ್ನು ಸರ್ವದಾ ನೆಮ್ಮದಿಯಲ್ಲಿಡಬೇಕು ಮಂಗಳ ಕೆಲಸದಲ್ಲಿ ತೊಡಗಿಸಬೇಕು ರಾಷ್ಟ್ರದಲ್ಲಿ ಅಭ್ಯುತ್ಥಾನಗಳು ದೇವಾಲಯ ಪೂಜೆಗಳಾಗಬೇಕು ಅವನ್ನು ನಿಲ್ಲಿಸಿಬಿಡುವುದು ಪ್ರತ್ಯುತ್ಥಾನಂಚ ಸರ್ವಶಃ ಶತ್ರುಗಳ ಮೇಲೆ ಏಕಾಏಕಿ ಸುತ್ತಲೂ ಎರಗಿ ಹೋಗುವುದು ಇವು ಹದಿನಾಲ್ಕು ದೊರೆ ಮಾಡಬಾರ್ದ ಕೆಲಸಗಳು ಇದನ್ನೆಲ್ಲ ನೀ ಚೆನ್ನಾಗಿ ತಿಳ್ಕೊಂಡಿದ್ದೀಯಾ ಇದು ಒಂದು ವಿಷಯ ಬಲಾಬಲಂ ತಥಾ ಸಮ್ಯಕ್ ಚತುರ್ದಶ ಈ ಹದಿನಾಲ್ಕು ಅನ್ನೋದಕ್ಕೆ ಇನ್ನೊಂದು ಅರ್ಥ ಮಾಡ್ತಾರೆ ಒಬ್ಬ ದೊರೆಯಾದವನು ಅಥವಾ ಸರ್ಕಾರವಾದದ್ದು ರಕ್ಷಿಸಬೇಕಾದದ್ದು ಹದಿನಾಲ್ಕು ವಿಷಯಗಳಿವೆ ಮೊದಲನೇದು ದೇಶ ಎರಡನೇದು ದುರ್ಗ ಅಂದರೆ ನಿಮ್ಮ ಕೋಟೆ ಇರ್ಬೋದು ಗಡಿ ಇರ್ಬೋದು ರಥ ಅಂದರೆ ಹಳೆ ಕಾಲದಲ್ಲಿ ರಥ ಇವತ್ತು ನೀವು ವಿಮಾನ ಅಂತ ಹೇಳ್ಬೋದು ಟ್ಯಾಂಕ್ ಅಂತ ಹೇಳ್ಬೋದು ವಾಜಿ ಕುದುರೆಗಳು ಯೋಧರು ನಿಮ್ಮ ಸೇನಾಪಡೆ ಅಧಿಕಾರಿಣ ಅದರ ಮೇಲ್ಪಟ್ಟ ಅಧಿಕಾರಿಗಳು ಈ ಸರ್ವಿಸ್ ಸ್ಟಾಫ್ ಚೀಫ್ಸ್ ಅಂತ ಹೇಳ್ತೀವಿ ಸೇನಾಪಡೆ ವಾಯುಪಡೆ ನೌಕಾಪಡೆ ಅಧಿಕಾರಿಗಳನ್ನು ಶತ್ರುಗಳು ಲಂಚ ಕೊಟ್ಟು ಪಟ್ಕೊಂಡುಕೊಳ್ಳದೆ ಇರುವಂತೆ ರಕ್ಷಿಸಬೇಕು ಅಂತಃಪುರ ಅನ್ನಗಣನ ಅಂತಃಪುರದ ಸ್ತ್ರೀಯರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಯಾಕೆ ಅವರೂ ಸಂಚುಗಳಲ್ಲಿ ತೊಡಗಿಬಿಡ್ತಾರೆ ಶಾಸ್ತ್ರಗಳನ್ನು ಚೆನ್ನಾಗಿ ಓದಿಕೊಳ್ಳಬೇಕು ಒಂಬತ್ತನೇದು ಲೇಖ್ಯ ಅಕೌಂಟ್ಸ್ ಅಂತ ಹೇಳ್ತಾರೆ ಧನ ಬೊಕ್ಕಸ ಆಸವಾಹ ರಾಜನೆಂಬವನ್ನು ಸೇವಿಸುವಂಥ ಮದ್ಯವಾಗಲಿ ಪಾನೀಯವಾಗಲಿ ಅದರಲ್ಲಿ ಎಚ್ಚ ಎಚ್ಚರಿಕೆಯಿಂದಿರಬೇಕು ಬಲಾಬಲೇನ ಸಂಯುಕ್ತಂ ತನ್ನ ಸೇನೆಯ ಮತ್ತು ಬೊಕ್ಕಸದ ಗಣಗಣನೆ ಪ್ರತಿನಿತ್ಯವೂ ಎಣಿಸ್ತಾ ಇರಬೇಕು ದರಿಯಾದವನು ಇದು ಒಟ್ಟು ಹದಿನಾಲ್ಕು ಬಲಾಬಲಂ ತಥಾ ಸಮ್ಯಕ್ ಚತುರ್ದಶ ಪರೀಕ್ಷಸೇ ಉಪೇಕ್ಷೆ ಮಾಡಿಬಿಟ್ರೆ ತಪ್ಪಾಗುತ್ತೆ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಯಾರೋ ಶತ್ರುಗಳು ಬಂದರು ನೋಡಪ್ಪ ನಮ್ಮ ಟ್ಯಾಂಕ್ಸ್ ಎಷ್ಟಿವೆ ಏರೋಪ್ಲೇನ್ಗಳೆಷ್ಟಿವೆ ಆವಾಗ ಮಾಡುವುದಲ್ಲ ಇದು ನಿತ್ಯವೂ ಉಪೇಕ್ಷೆ ಮಾಡದೆ ನೋಡ್ತಾ ಇರಬೇಕು ಆಮೇಲೆ ಸಂಧಾನ ಕರ್ಮವನ್ನು ಕುರಿತು ಹೇಳ್ತಾರೆ ತಥಾ ಸಂಧಾಯ ಕರ್ಮಾಣಿ ಅಷ್ಟವು ಭಾರತ ಸೇವಸೆ ರಾಷ್ಟ್ರದಲ್ಲಿ ಉಪೇಕ್ಷೆ ಮಾಡದೆ ಜನಸಾಮಾನ್ಯರು ಬದುಕುವುದಕ್ಕೆ ಬೇಕಾದ ಎಂಟು ಕೆಲಸಗಳನ್ನು ಸರ್ವದಾ ಮಾಡ್ತಾ ಇರಬೇಕು ಮೊದಲನೇದು ಕೃಷಿ agriculture should never be neglected ಎರಡನೇದು ಪಥ ವಾಣಿಜ್ಯ ಮಾಡುವವರು ಹೊರದೇಶದ ಪದಾರ್ಥಗಳನ್ನು ತರ್ತಾರೆ ನಮ್ಮ ದೇಶದಲ್ಲಿಯ ಪದಾರ್ಥಗಳನ್ನು ಪ್ರವರ್ತನ ಮಾಡ್ತಾರೆ ದುರ್ಗಂ ಗಡಿ ರಕ್ಷಣೆ ಸೇತು bridges you must keep your bridges in intact ಕುಂಜರ ಬಂಧನಂ ಆನೆಗಳನ್ನು ಪದ ಪಳಗಿಸಬೇಕು ಹಳೆ ಕಾಲದಲ್ಲಿ ಆನೆ ಅನ್ನೋದು ಒಂದು ಸೈನ್ಯದ ಭಾಗ ಚತುರಂಗ ಬಲದಲ್ಲಿ ಮೊದಲನೇದು ಗಜಾತುರಗ ರಥ ಪದಾತಿ ಈಗ ವ್ಯತ್ಯಾಸ ಆಗಿರ್ಬೋದು ಹಿಂದಿನ ಕಾಲದಲ್ಲಿ ಎಷ್ಟೋ ಆನೆಗಳು ಸಾಯ್ತಿದ್ವು ಸೇನೆಯಲ್ಲಿ ಅದಕ್ಕೆ ಹೊಸ ಹೊಸ ಆನೆಗಳನ್ನು ಪಳಗಿಸಿ ತರುವುದು ಅದು ಮುಖ್ಯವಾದದ್ದು ಇವತ್ತು ನೀವು ಆ ಜಾಗದಲ್ಲಿ ಟ್ಯಾಂಕ್ಗಳನ್ನ ಇಟ್ಕೊಳ್ಬೋದು ಕನ್ಯಾಕರಾದಾನಂ ಗಣಿಗಾರಿಕೆ ಬಹಳ ದೊಡ್ಡ ವಿಷಯ ಗಣಿ ಸರ್ಕಾರದ ವಶದಲ್ಲಿರಬೇಕು ಅಥವಾ ಮಾಡೋವನ ಗುತ್ತಿಗೆ ಕೊಡಬೇಕು ಅದು ಕಬ್ಬಿಣ ಇರಲಿ ವಜ್ರಮಣಿ ಇರಲಿ ಬಂಗಾರ ಇರಲಿ ಉಪ್ಪು ಇರಲಿ ಕಲ್ಲು ಇರಲಿ ಮಣ್ಣು ಇರಲಿ ಏನೇ ಇರಲಿ ಅದಕ್ಕೆ ಬೇಕಾದ ಉಚಿತವಾದ ಕರಗಳನ್ನು ಹಾಕಿ ಟ್ಯಾಕ್ಸ್ ಅಂತ ಹೇಳ್ತೇವೆ ಅದು ಸರ್ಕಾರಕ್ಕೆ ಹೇಳಬೇಕು ಸಾಮಾನ್ಯ ಮನುಷ್ಯರು ಅದು ಲೂಟಿ ಮಾಡೋದಕ್ಕೆ ಬಿಡಬೇ ಬಿಡಬಾರದು ಶೂನ್ಯಾನಾಂಚ ನಿವೇಶನಂ ಬಫರ್ ಬಾರ್ಡರ್ಸ್ ಅಂತಾರೆ ಹಳೆ ಕಾಲದಲ್ಲಿ ಒಂದು ರಾಷ್ಟ್ರಕ್ಕೆ ಒಂದು ರಾಜ್ಯಕ್ಕೆ ನಡುವೆ ಇರತಕ್ಕಂತಹ ಜಾಗ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಹೇಳ್ತೇವೆ ಇವತ್ತು ಪಾಕಿಸ್ತಾನವಾಯಿತು ಬಾಂಗ್ಲಾದೇಶವಾಯಿತು ಗಡಿಯಲ್ಲಿ ಅವರಿಗೂ ನಮಗೂ ಇಬ್ಬರಿಗೂ ಸೇರದೇ ಇರುವಂಥ ಒಂದು ಬೆಲ್ಟ್ ಇರಬೇಕು ಆ ಜಾಗವನ್ನು ಚೆನ್ನಾಗಿ ರಕ್ಷಣೆ ಮಾಡಿಕೊಳ್ಳಬೇಕು ಇದು ಎಂಟು ಸಂಧಾನ ಕರ್ಮಗಳು ಆಮೇಲೆ ರಾಜ್ಯಾಂಗಗಳು ಏಳು ಕಾಪಾಡಬೇಕಾದ್ದು ಪ್ರಕೃತಿ ಅಂತ ಹೇಳ್ತಾರೆ ಅದನ್ನು ಕಚ್ಚೆತ್ ಪ್ರಕೃತಯ ಸಪ್ತ ನಲುಪ್ತ ಭರತ ಭರತರ್ಷಭ ಮೊದಲನೇದು ಸ್ವಾಮಿ ಯಜಮಾನ ಎರಡನೇದು ಅಮಾತ್ಯ ಮೂರನೇದು ಸ್ನೇಹಿತ ಸುಹೃತೆ ನಾಲ್ಕನೇದು ಕೋಶ ಬೊಕ್ಕಸ ಟ್ರೆಷರಿ ಐದನೇದು ರಾಷ್ಟ್ರ ಆರನೇದು ದುರ್ಗಾಂಧ್ರ ಗಡಿ ಏಳನೇದು ಸೈನ್ಯ ಇವು ಏಳನ್ನು ಚೆನ್ನಾಗಿ ರಕ್ಷಿಸಿಕೊಳ್ಳಬೇಕು ದೊರೆ ಸರಿಯಾದ ಅಂಗರಕ್ಷಕರನ್ನು ಇಟ್ಕೊಳ್ಬೇಕು ಅಮಾತ್ಯರು ಲಂಚ ತಗೊಳ್ಳೋದು ಹಾಗೆ ನೋಡ್ಕೋಬೇಕು ಸಮಯ ಬಂತು ನೆರೆ ರಾಷ್ಟ್ರಗಳಲ್ಲಿ ಸ್ನೇಹಿತರನ್ನು ಕಾಪಾಡಿಕೊಳ್ಳಬೇಕು ದಿಢೀರಂಥ ಯುದ್ಧ ಉಂಟಾದರೆ ಅದಕ್ಕೆ ಬೇಕಾದಂಥ ಎಮರ್ಜೆನ್ಸಿ ರಿಸರ್ವ್ ಫಂಡ್ ಇರಬೇಕು ಕೋಶ ಇಡೀ ರಾಷ್ಟ್ರದ ರಕ್ಷಣೆ ಇರಬೇಕು ಅಂದರೆ ರಾಷ್ಟ್ರ ಭಕ್ತಿ ಇರಬೇಕು ಗಡಿ ಮತ್ತು ಸೇನೆ ಇವುಗಳನ್ನು ಚೆನ್ನಾಗಿ ರಕ್ಷಿಸ್ಕೊಳ್ತಾ ಇದ್ದೀಯಲ್ಲ ಅಂತ ನಾರದರು ಹೇಳುವುದರಲ್ಲಿ ಇವತ್ತು ನಮಗೆ ಎಷ್ಟೊಂದು ವಿಷಯಗಳನ್ನು ನಾವಿಲ್ಲಿ ಗಮನಿಸಬೇಕು ಯೋಚನೆ ಮಾಡಿಕೊಳ್ಳಿ ಇಲ್ಲಿ ಬಿಟ್ಟ ಇನ್ನು ಉಳಿದ ವಿಷಯಗಳನ್ನು ಇನ್ನು ಹದಿನೈದನ್ನು ಇಲ್ಲಿ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ ಮಂತ್ರಿ ಪುರೋಹಿತ ಯುವರಾಜರನ್ನು ಬಿಟ್ಟು ಉಳಿದವರನ್ನೆಲ್ಲ ಪರೀಕ್ಷೆ ಮಾಡಬೇಕು ಸರ್ವದಾ ಪರೀಕ್ಷೆ ಮಾಡಿ ಅವರ ಮೇಲೆ ಕಾವಲಿಟ್ಟಿರಬೇಕು ಮೊದಲನೇದು ಸೇನಾಪತಿ ಅವನೇ ಲಂಚ ಬಿಟ್ಟರೆ ವಿಜಯನಗರ ಸ್ಥಿತಿ ಆಗ್ತದೆ ದ್ವಾರಪಾಲಕ ಮಹಾರಾಜರು ಮಲಗುವಂತಹ ಜಾಗದಲ್ಲಿ ಅಂಗರಕ್ಷಕನಾಗಿರೋ ಒಂದು ಜವಾಬ್ದಾರಿ ತುಂಬ ಎಲ್ಲೋ ಹೋಗ್ತಾನೋ ಒಂದು ದೇಶ ಪ್ರಧಾನಮಂತ್ರಿ ವಿದೇಶ ದೇಶದಲ್ಲಿ ಏನೋ ಒಂದು ಮೀಟಿಂಗ್ ಅಂತ ಅಲ್ಲಿ ಅವನ ಅಂಗರಕ್ಷಕರೇ ಸರಿಯಾಗಿಲ್ಲದೆ ಅದರ ವಿಷ ಹಾಕಿ ಕೊಂದು ಹಾಕಿಬಿಡ್ಬೋದು ಅಂತರ್ವೇಷಕ ಪತ್ನಿ ಜೊತೆಯಲ್ಲಿ ಪತ್ನಿಯರ ಜೊತೆಯಲ್ಲಿರುವಾಗ ಅಂತಃಪುರದ ರಕ್ಷಕರು ಕಾರಾಗಾರಾಧಿಕಾರಿ ಜೈಲ್ ಇರ್ತದೆ ಜೈಲ್ ಸೂಪರಿಂಟೆಂಡೆಂಟ್ಸ್ ಅವರು ವ್ಯತ್ಯಾಸ ಮಾಡಿದರೆ ಅಪರಾಧ ಅಪರಾಗಿ ಬಿಡುತ್ತೆ ದ್ರವ್ಯ ಸಂಚಯ ಕೃತಿ ಆಯವ್ಯಯ ಲೆಕ್ಕ ನೋಡುವವನು ಕೃತ್ಯ ಕೃತ್ಯ ವಿನಿಯೋಜಕ ಹಣವನ್ನು ಸ್ಯಾಂಕ್ಷನ್ ಮಾಡುವವನು ಪ್ರದೇಷ್ಟ ಎಣಿಸಿಕೊಡುವವನು ನಗರಾಧ್ಯಕ್ಷ ಕಾರ್ಯನಿರ್ಮಾಣಕೃತಿ ಧರ್ಮಾಧ್ಯಕ್ಷ ಸಭಾಧ್ಯಕ್ಷ ದಂಡಪಾಲ ದುರ್ಗಪಾಲ ರಾಷ್ಟ್ರಾಂತಪಾಲಕ ಗಡಿರಕ್ಷಕ ಅಟವೀಪಾಲಕ ಗೋಮಾಳೆ ಅಂತ ಹೇಳಿಬಿಡ್ತೇವೆ ದನಗಳು ಮೇಯುವ ಜಾಗ ಅದು ಒಂದು ರಾಷ್ಟ್ರದ ಗಡಿಯಲ್ಲಿರ್ತಿತ್ತು ಪೂರ್ವ ಕಾಲದಲ್ಲಿ ಆದ್ದರಿಂದ ಇಂಥದ್ದೆಲ್ಲ ಚೆನ್ನಾಗಿ ಪರೀಕ್ಷೆ ಮಾಡಬೇಕು ದೊರೆಯಾದವನು ನಮಗೆಲ್ಲ ಎಲ್ಲರೂ ಒಳ್ಳೆಯ ಸ್ನೇಹಿತರಿದ್ದಾರೆ ಸೈನ್ಯದ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಉಪೇಕ್ಷೆ ಮಾಡಿದರೆ ಅಶೋಕ ಹೇಗೆ ರಾಜ್ಯವನ್ನು ಮುಂದೆ ಹಾಳುಗೆಡುವ ಸ್ಥಿತಿಗೆ ತಂದುಬಿಟ್ಟನೋ ಚಾಣಕ್ಯ ಕಷ್ಟಪಟ್ಟು ಕಟ್ಟಿ ಚಂದ್ರಗುಪ್ತನನ್ನ ಮೇಲೆ ಕೂರಿಸಿದ ರಾಜ್ಯ ಯಾವುದೋ ಒಂದು ಕಳಿಂಗ ಯುದ್ಧದಲ್ಲಿ ಏನೋ ಜನ ಸತ್ರು ಅಂತ ಹೇಳಿ ಇನ್ನು ಮೇಲೆ ಕತ್ತಿ ಹಿಡಿಯೋದಿಲ್ಲ ಅನ್ನೋ ಕೆಟ್ಟ ಪ್ರತಿಜ್ಞೆಯನ್ನು ಮಾಡಿ ಅಶೋಕ್ ಮಹಾರಾಜ ಈ ದೇಶವನ್ನು ಹಾಳು ಮಾಡಿದ ನಮ್ಮ ಚರಿತ್ರಕಾರರು ಹಾಗೆ ಹೇಳುವುದಿಲ್ಲ ಅಶೋಕನಂಥ ರಾಜ್ಯ ಪರಿಪಾಲಕ ಇಲ್ಲ ಅಂತ ಹೇಳ್ತೇವೆ ಆದರೆ ಮುಂದೇನಾಯಿತು ಸಾರಿನ ಕಾಲದಲ್ಲಿ ಚಕ್ರಾಧಿಪತ್ಯ ಒಡೆದು ಹೋಯಿತು ಆದ್ದರಿಂದ ರಾಜನಾದವನು ಇಲ್ಲದ ಕನಸಿನಲ್ಲಿ ತೊಡಗಬಾರದು ಅಲ್ಲಿಂದ ಮುಂದಕ್ಕೆ ಇನ್ನೊಂದು ಅದ್ಭುತವಾದ ವಿಷಯವನ್ನು ಹೇಳ್ತಾರೆ ಅಮಾತ್ಯಾನ್ ಉಪಧಾತೀತಾನ್ ಪಿತೃಪೈತಾ ಮಹಾನ್ ಶುಚೀನಿ ಶ್ರೇಷ್ಠಾನ್ ಶ್ರೇಷ್ಠೇಶು ಕಚ್ಚಿತ್ವ ನಿಯೋಜಯಸಿ ಕರ್ಮಸು ಉಪಧಾ ಅತೀತಾನ್ ಉಪಧಾ ಶಬ್ದ ಹಾಕಿದರು ಇದಕ್ಕೆ ಇವತ್ತು ಆಮಿಷ ಅಂತ ಹೇಳ್ತೆ ನೇರವಾಗಿದ್ದವರನ್ನು ಲಂಚ ತಗೊಳ್ಳದೆ ಇದ್ದರೂ ಅವ್ರಿಗೆ ಒಂದು ವೇಳೆಯಲ್ಲಿ ಯಾರು ಲಂಚ ಕೊಟ್ಟರೆ ತಗೊಳ್ತಾರೆಯೋ ಇಲ್ಲವೋ ಅಂತ ಹೇಗೆ ಪರೀಕ್ಷೆ ಮಾಡುವುದು ಸಮೀಪ ಕಾಲದಲ್ಲಿ ಟೆಹಲ್ಕಾ ಪ್ರಸಂಗಗಳು ಏರ್ಪಟ್ಟವು ನೋಡಿ ಅದಕ್ಕೆ ಸಂಬಂಧಪಟ್ಟ ವಿಷಯ ಎಲ್ಲೇ ಹೇಳಿದ್ದಾರೆ ಮಹಾಭಾರತದಲ್ಲಿ ಒಬ್ಬ ಮನುಷ್ಯ ಶತ್ರುವಿಗೆ ಒಳಗಾಗ್ತಾನೆಯೇ ಇಲ್ಲವೇ ಅಂತ ಪರೀಕ್ಷೆ ಮಾಡಬೇಕಾದ್ರೆ ಅವನ ಮೇಲೆ ಕೆಟ್ಟ ಸ್ತ್ರೀಯನ್ನು ಛೋ ಬಿಟ್ಟು ಅವನು ವಿಷಯ ಲಂಪಟನಾಗ್ತಾನೆ ಇಲ್ಲವೇ ಅಂತ ನೋಡಬೇಕು ವಿಷಯ ಲಂಪಟ ಆಗ್ತಾನೆ ಅಂತ ವೇಶ್ಯಾಸ್ತ್ರೀ ಸಂಘಕ್ಕೆ ಒಪ್ಪಿದರೆ ವಿಷಕನ್ಯಾ ಪ್ರಯೋಗಕ್ಕೆ ಪರ್ವತರಾಜ ಒಳಗಾದ ಹಾಗೆ ಚಾಣಕ್ಯನ ಕಥೆಯಲ್ಲಿ ಅಂಥವನನ್ನು ಕೈ ಬಿಡಬೇಕು ಹಣ ಕೊಟ್ಟು ನೋಡಬೇಕು ಆಮೇಲೆ ಅಧಿಕಾರದ ಆಶೆಯನ್ನು ತೋರಿಸಬೇಕು ಇದು ಮೂರನ್ನು ಯಾವನು ಗೆದ್ದಿರ್ತಾನೆಯೋ ಅಂಥವನು ಮಾತ್ರ ನ್ಯಾಯಾಧೀಶ ಆಗಬಹುದು ಅಂಥವನು ಮಾತ್ರ ಸೇನಾಧಿಕಾರಿ ಆಗ್ಬೋದು ಅಂತ ಅದನ್ನು ಕುರಿತು ಹೇಳ್ತಾರೆ ಕಚ್ಚಿನ್ನ ಕೃತಕ ಇರ್ದೂತೈ ಏಚಾಪಿ ಅಪರಿಶಂಕಿತ ರಾಜನ ದೂತ ಸರ್ವೆಂಟ್ ಅಂದರೆ ಸಾಮಾನ್ಯವಾದ ಕೆಲಸವಲ್ಲ ಮಂತ್ರಿ ಮಾಡದೇ ಇರೋ ಕೆಲಸವನ್ನು ರಾಜನ ಆಪ್ತ ಸೇವಕ ಮಾಡಬಲ್ಲ ಯಾಕೆ ಅವನ ಹತ್ತಿರ ಯಾವಾಗಲೂ ಇರುವವನಾದ್ದರಿಂದ ಅರಮನೆಯ ದೂತರೆಲ್ಲರನ್ನು ಚೆನ್ನಾಗಿ ಪರೀಕ್ಷೆ ಮಾಡಿರಬೇಕು ಸರಿಯಾದ ಮಿತ್ರರನ್ನು ಹೊಂದಿರಬೇಕು ಯುದ್ಧಕ್ಕೆ ಕಾಲ ಯಾವುದು ಸಂಧಿ ಮಾಡಿಕೊಳ್ಳೋ ಯಾವುದು ಕಚ್ಚಿತ್ ಸಂಧಿಂ ಯಥಾ ಕಾಲಂ ವಿಗ್ರಹಂ ಚೌಪಸೇವಸೆ ಕಚ್ಚಿದ್ವೃತ್ತ ಮುದಾಸೀನೆ ಮಧ್ಯಮೇ ಚಾನುಮನ್ಯಸೆ ಕಚ್ಚಿದಾತ್ಮಸಮಾ ವೃದ್ಧಾ ಶುದ್ಧಾ ಸಂಬೋಧನಕ್ಷಮಾ ರಾಜನಿಗೆ ಮಿತ್ರ ಇರುತ್ತಾರೆ ಶತ್ರುಗಳಿರ್ತಾರೆ ಅರಮನೆಯಲ್ಲೇ ಇರ್ತಾರೆ ಶತ್ರು ಮಿತ್ರ ಅಂತ ಗುರುತು ಹಚ್ಚೋದಕ್ಕೆ ಬಾರದೇ ಇರೋ ಉದಾಸೀನರು ಇರ್ತಾರೆ ಇಂಥವರ ಯೋಗ್ಯತೆಯನ್ನು ಪರೀಕ್ಷೆ ಮಾಡಿ ಅವರವರಿಗೆ ಅದಕ್ಕೆ ಸರಿಯಾದ ಕೆಲಸಗಳನ್ನೇ ಕೊಟ್ಟಿರಬೇಕು ಅವರಿಂದ ತೊಂದರೆ ಆಗಿರಬಾರದು ಮಿನಿಸ್ಟ್ರಿ ಹಂಚುತ್ತೇವೆ ಯಾರಿಗೆ ವಿತ್ತ ಮಂತ್ರಿ ಕೊಡಬೇಕು ಯಾರಿಗೆ ವಿದೇಶಾಂಗ ಮಂತ್ರಿ ಕೊಡಬೇಕು ಯಾರಿಗೆ ಗೃಹ ಮಂತ್ರಿ ಖಾತೆ ಕೊಡಬೇಕು ಇದು ಬಡಿದಾಡಿ ಪ್ರಾದೇಶಿಕ ನ್ಯಾಯ ಜಾತಿಯ ನ್ಯಾಯ ಅಂತ ಇವತ್ತೇನು ಮಾಡೋಕೆ ಹೊರಟಿದ್ದೇವೆ ಹಾಗೆ ಮಾಡತಕ್ಕದ್ದಲ್ಲ ಅವರವರ ನಿಷ್ಠೆ ಒಲವುಗಳನ್ನು ನೋಡಿ ಹಣಕಾಸಿನ ವಿಷಯದಲ್ಲಿ ಒಂದು ಬಿಡುಗಾಸು ವ್ಯರ್ಥ ಮಾಡದೇ ಇರುವವನನ್ನು ಮಾತ್ರ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಗೊತ್ತಿದ್ದವನನ್ನು ವಿತ್ತ ಮಂತ್ರಿ ಮಾಡಬೇಕು ಅನೇಕ ಭಾಷೆಗಳು ಗೊತ್ತಿದ್ದು ಪರರಾಷ್ಟ್ರಗಳಲ್ಲಿ ಸುಖ ದುಃಖಾದಿಗಳನ್ನು ತಿಳ್ಕೊಂಡು ಇತಿಹಾಸವನ್ನು ತಿಳಿದವನನ್ನು ಮಾತ್ರ ವಿದೇಶಾಂಗ ಮಂತ್ರಿ ಮಾಡಬೇಕು ಹಾಗೆಯೇ ದೇಶದ ಒಳಗಡೆ ಇರ್ತಕ್ಕ ಜನರ ನಾನಾ ಸ್ವಭಾವಗಳನ್ನು ಪರೀಕ್ಷಿಸಿ ಅವರವರ ಕುಂದು ಕೊರತೆಗಳನ್ನು ನಿವಾರಣೆ ಮಾಡತಕ್ಕವನ್ನು ಮಾತ್ರ ಗೃಹ ಮಂತ್ರಿ ಅಂತ ಮಾಡಬೇಕು ಮುಂಜೆ ಧರ್ಮರಾಜ ಅದೇ ರೀತಿಯಲ್ಲಿ ಒಂದು ಕ್ಯಾಬಿನೆಟ್ ಮಾಡಿಕೊಳ್ತಾನೆ ಅದನ್ನೆಲ್ಲ ತೋರಿಸ್ತಾರೆ ಮಹಾಭಾರತದಂತಹ ಗ್ರಂಥ ಇನ್ನೊಂದಿಲ್ಲ ಇದು ಸಾಕ್ಷಿ ವಿದುರನನ್ನು ಆಪ್ತ ಸಚಿವನನ್ನಾಗಿ ಪ್ರಧಾನಮಂತ್ರಿಯನ್ನಾಗಿಯೂ ಸಂಜಯನನ್ನು ವಿತ್ತ ಮಂತ್ರಿಯನ್ನಾಗಿಯೂ ಭೀಮಸೇನನನ್ನು ಗೃಹ ಮಂತ್ರಿಯನ್ನಾಗಿಯೂ ಅರ್ಜುನನನ್ನು ವಿದೇಶಾಂಗ ಮಂತ್ರಿಯನ್ನಾಗಿಯೂ ನಕುಲನನ್ನ ಸ್ವಂತ ಅಂಗರಕ್ಷಕನನ್ನಾಗಿಯೂ ಎಲ್ಲ ಉಸ್ತುವಾರಿಗೆ ಈ ಧೌಮ್ಯರನ್ನು ಹೀಗೆ ಧರ್ಮರಾಜ ಮಾಡಿಕೊಂಡ ಅನ್ನೋದರಲ್ಲಿ ಇದು ಹಕ್ಕು ಸಾಧಿಸುವ ಪ್ರಶ್ನೆ ಪ್ರಜಾಪ್ರಭುತ್ವದ ದೋಷ ಏನು ಅಂದರೆ ಯಾರು ಏನು ಬೇಕಾದಾಗ್ಬೋದು ಯಾರು ಏನು ಬೇಕಾರಾಗ್ಬೋದು ಅಂದರೆ ರಾಜ್ಯ ಏನು ಬೇಕಾದ್ರಾಗ್ಬೋದು ಅಂತಾಗುತ್ತೆ ಧರ್ಮಬದ್ಧವಾದ ರಾಜ್ಯವಿದ್ದರೆ ಯಾರಿಗೆ ಯಾವ ಅಧಿಕಾರ ಕೊಡಬೇಕು ಅನ್ನೋದನ್ನು ಮನೆಯಲ್ಲೂ ಕೂಡ ನಾವು ಹೀಗೆ ನೋಡ್ತೇವೆ ಅವ್ರು ಹೇಗಿರಬೇಕು ಅಚ್ಯುತಿ ಆತ್ಮಸಮಾವೃದ್ಧ ಸಂಬೋಧನ ಕ್ಷಮ ಕುಲೀನಾಶ್ಚಾನುರಕ್ತಾಶ್ಚ ಕೃತಾಸ್ತೆ ವೀರಮಂತ್ರಿಣಃ ಮಂತ್ರಿಗಳು ವಯಸ್ಸಾದವರಾಗಿರಬೇಕು ಅಂತಾರೆ ಚಿಕ್ಕ ವಯಸ್ಸಿನ ಯುವಕರಿಗೆ ಅನುಭವ ಕಡಿಮೆ ಇರ್ತದೆ ಬರೀ ಉತ್ಸಾಹದಿಂದ ಕೆಲಸ ಆಗೋದಿಲ್ಲ ಎಕ್ಸ್ಪೀರಿಯನ್ಸ್ ಕಮ್ಸ್ ಆಫ್ ಏಜ್ ಅಂತ ಹೇಳ್ತೇವೆ ಅಂದರೆ ಇಷ್ಟೇ ವಯಸ್ಸು ಅಂತ ನಿಮ್ಮನ್ನು ಹೇಳಿಲ್ಲ ಆತ್ಮ ದೊರೆಗೆ ಅತ್ಯಂತ ಆ ಪ್ರೀತಿ ಅವನ ಆತ್ಮಕ್ಕೆ ಸಮರಾದವರು ಇರಬೇಕು ಅಂಥವರನ್ನು ಮಂತ್ರಿ ಮಾಡಿಕೊಳ್ಳೋದು ಎಷ್ಟು ಜನ ಇರಬೇಕು ಅಂತ ಸಂಖ್ಯೆ ಹೇಳಲಿಲ್ಲ ಒಬ್ಬನೇ ಮಂತ್ರಿ ರಾಷ್ಟ್ರವನ್ನು ನಿಭಾಯಿಸಬಲ್ಲ ಐದು ನೂರು ಮಂತ್ರಿಗಳಿದ್ದರೂ ರಾಷ್ಟ್ರ ಹಾಳಾಗಬಲ್ಲದು ಆದ್ದರಿಂದ ಆತ್ಮಸಮ ವೃದ್ಧ ಶುದ್ಧ ಕೈಬಾಯಿ ಕಚ್ಚಗಳಲ್ಲಿ ಶುದ್ಧಿಯಾಗಿರುವವರು ಅಷ್ಟೇ ಅಲ್ಲ ಸಂಬೋಧನ ಕ್ಷಮ people capable of capable of addressing any problems ಯಾವ ಸಮಸ್ಯೆ ಉಂಟಾದರೂ ಎದುರಿಸಬಲ್ಲವರು ಅನುರಕ್ತ ಅನುರಕ್ತಾಶ್ಚ ರಾಷ್ಟ್ರಭಕ್ತಿ ಉಳ್ಳವರು ವಿಜಯೋ ಮಂತ್ರಮೂಲೋಹಿ ದಶರಥನಿಗೆ ಎಂಟೇ ಮಂತ್ರಗಳಿದ್ದರು ಧರ್ಮರಾಜನಿಗೆ ಐದಾರು ಮಂತ್ರಿಗಳಿದ್ದರು ಅವರ ಮೇಲೆ ದೌಮ್ ಇವರು ಪುರೋಹಿತರು ಅಂತಿದ್ದರು ಪುರೋಹಿತರು ಅಂದರೆ ತಿಥಿ ಗಿಥಿ ಶ್ರಾದ್ದಾಗಿ ಇದ್ದ ಮದುವೆ ಮಾಡಿಸೋರು ಅಂತ ಅರ್ಥವಲ್ಲ ಸಲಹೆಗಾರರಾಗಿದ್ದವರು ಓವರಾಲ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿದ್ದ ಹಾಗೆ ರಾಷ್ಟ್ರದಲ್ಲಿ ನಾವು ತೀರ್ಮಾನ ಮಾಡಿಕೊಂಡ ವಿಷಯಗಳು ಶತ್ರುಗಳು ಪಾಲಾಗಬಾರದು ಮಂತ್ರಮೂಲೋ ಹಿರಾಜ್ಞೋ ಭವತಿ ಭಾರತ ದೊರೆಯಾದವನು ತುಂಬ ನಿದ್ರೆ ಮಾಡಬಾರದು ಕಚ್ಚಿನ ನಿದ್ರಾವಶಂ ನೈಷಿ ಕಚ್ಚಿತ್ ಕಾಲೇ ವಿಬೋಧ್ಯಸೆ ರಾತ್ರಿ ಎರಡು ಗಂಟೆ ತನಕ ರಾಜಕಾರ್ಯಗಳಲ್ಲಿ ದೊರೆ ತೊರೆಗಳಬೇಕು ಎರಡು ಗಂಟೆ ವಿಶ್ರಾಂತಿ ನಾಲ್ಕು ಗಂಟೆಗೆ ಎದ್ದು ಬಿಡಬೇಕು ಎದ್ದು ಕೂಡಲೇ ಮೊದಲು ಮಾಡುವ ಕೆಲಸ ಗೂಢಚಾರನ್ನು ಕರೆಸಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಗಳಲ್ಲಿ ಸಮಾಚಾರ ಏನು ಅಂತ ಕೇಳಬೇಕು ಅದಕ್ಕೆ ಸಮರ್ಥನಾಗಿ ಶಕ್ತಿವಂತನಾಗಿರುವವನು ಮಾತ್ರ ರಾಷ್ಟ್ರವನ್ನು ಆಳಬಲ್ಲ ರಾಷ್ಟ್ರಂ ಸುರಕ್ಷಿತಂ ತಾತ ಭಿನ್ನ ವಿಲುಪ್ಯತೆ ಸುತ್ತಮುತ್ತ ಶತ್ರುಗಳ ಮೇಲೆ ಒಂದು ಕಣ್ಣು ಸರ್ವದಾ ಇಟ್ಟಿರಬೇಕು ಕಚ್ಚಿನ್ನ ಮಂತ್ರ ಎಸೇನೇಕ ಕಚ್ಚಿನ್ನ ಬಹುವಿಸ್ಸಹ ಒಬ್ಬನೇ ಮಂತ್ರಾಲೋಚನೆ ಮಾಡಿದರೆ ಡಿಕ್ಟೇಟರ್ಶಿಪ್ ಆಗುತ್ತೆ ಅಯೋಗ್ಯರ ಜೊತೆಯಲ್ಲಿ ಮಂತ್ರ ಆಲೋಚನೆ ಮಾಡಿದರೆ ಮೊಹಮ್ಮದ್ ಬಿನ್ ತೊಗಲಾಕ್ ಮಾಡಿದಾಗತ್ತೆ ಎರಡನ್ನೂ ಬಿಟ್ಟು ಬಿಡಬೇಕು ಕಚ್ಚಿದರ್ಥಾನ್ ವಿನಿಶ್ಚಿತ್ಯ ಲಘುಮೂಲ ಲಘು ಮೂಲ ಮಹೋದಯ ಅಂದರು ಲೋ ಇನ್ವೆಸ್ಟ್ಮೆಂಟ್ಸ್ ಹೈ ಡಿವಿಡೆಂಡ್ಸ್ ಸ್ವಲ್ಪವೇ ಹಣ ಖರ್ಚು ಮಾಡಿರಬೇಕು ಬಹಳಷ್ಟು ಅದರಿಂದ ಉತ್ಪತ್ತಿಯಾಗಿರಬೇಕು ಇಂಥ ಆರಂಭವನ್ನು ಮಾಡಬೇಕು ಕ್ಷಿಪ್ರಮಾರಭಸೇ ಕರ್ತು ನಿಶ್ಚಯ ಮಾಡಿದ್ದನ್ನು ಒಂದು ಸೇತುವೆ ಕಟ್ಟೋ ಕೆಲಸ ಒಂದು ಫ್ಯಾಕ್ಟ್ರಿ ಕಟ್ಟೋ ಕೆಲಸ ಒಂದು ದಂಡ ಎತ್ತಿ ಹೋಗುವ ಕೆಲಸ ಬೇಗನೆ ಮಾಡಿಬಿಡಬೇಕು ವಿಳಂಬನ ಮಾಡಬಾರದು ಕಚ್ಚನ್ನ ಸರ್ವೇ ಕರ್ಮ ಅಂತಹ ಪರೋಕ್ಷಾಸ್ತೆ ವಿಶಂಕಿತ ಒಂದು ಕೆಲಸ ಒಬ್ಬ ದೊರೆ ಆರಂಭ ಮಾಡಿದರೆ ಯಾಕೆ ಮಾಡ್ತಾ ಇದ್ದಾನೆ ಎನ್ನುವುದು ಕೆಲಸ ಸಿದ್ಧಿಯಾದ ಮೇಲೆಯೇ ತಿಳಿಯಬೇಕು ಮೊದಲೇ ತಿಳಿಯಬಾರದು ಕಚ್ಚಿತ್ ಸಹಸ್ರಯರ್ ಮೂರ್ಖಾಣಂ ಏಕಂ ಕ್ರೀಣಾಶಿ ಪಂಡಿತಂ ದೊರೆಗೆ ಸಲಹೆಗಾರ ಪ್ರಿನ್ಸಿಪಲ್ ಅಡ್ವೈಸರ್ ಅಂತ ಹೇಳ್ತೇವೆ ಸಾವಿರ ಜನ ಮೂರ್ಖರಿಗಿಂತ ಒಬ್ಬ ಮುಖ್ಯನಾದಂಥ ಚೆನ್ನಾಗಿ ಶಾಸ್ತ್ರಗಳನ್ನು ತಿಳಿದು ಪೂರ್ವಾಪರಗಳನ್ನು ತಿಳಿದವನು ಇವತ್ತು prime minister's principal adviser principal secretary personal assistant ಅಂತ ಹೇಳ್ತೇವೆ ಆ ಮೂರೂ ಕೆಲಸವನ್ನು ಒಬ್ಬರೇ ಮಾಡ್ತಿದ್ರು ಹಿಂದೆ ಅಂಥವನು ಶಾಸ್ತ್ರ ಕೋವಿದನು ರಾಷ್ಟ್ರಭಕ್ತನು ನಿಷ್ಠನು ಚಪಲವಿಲ್ಲದವನಾಗಿರಬೇಕು ಕಚ್ಚಿದಷ್ಟಾದಶಾನ್ಯೇಷು ಸ್ವಪಕ್ಷೇ ದಶ ಪಂಚ ತ್ರಿಭಿಸ್ತ್ರಿಭಿಯ ವಿಜ್ಞಾತೈಹಿ ವೇತ್ಸಿ ತೀರ್ಥ ಚಾರಕೈ ಚಾರರ ಮೂಲಕವಾಗಿ ರಾಷ್ಟ್ರದಲ್ಲಿರುವಾಗಲೇ ಹೇಳಿದ ಹದಿನೆಂಟು ಹದಿನಾಲ್ಕು ಎಂಟು ಏಳು ಇವುಗಳೆಲ್ಲ ಚೆನ್ನಾಗಿ ಪರೀಕ್ಷೆ ಮಾಡಿಕೊಳ್ಳಬೇಕು ಕಚ್ಚಿದಗ್ನಿಶುತೇಯುಕ್ತ ಯುಕ್ತ ವಿಹಿಜ್ಞೋ ಮತಿಮಾನ್ ರಜು ಹುತಂಚ ಹೊಷ್ಯಮಾಣಂಚ ಕಾಲೇ ವೇದಯತೆ ಸದಾ ದೊರೆಯಾದವನು ದೈವಭಕ್ತನಾಗಿರಬೇಕು ನಿತ್ಯ ಅಗ್ನಿಹೋತ್ರದಲ್ಲಿ ತೊಡಗಿರಬೇಕು ಅಗ್ನಿ ಮಾಡಬೇಕು ಇವತ್ತಿದನ್ನು ಮಾಡಿಸುವುದು ಕಷ್ಟ ದೊರೆಯಾದವನಿಗೆ ದೇವನಿಷ್ಠೆ ಇರಬೇಕು ಯಾವುದೇ ಮತ ಧರ್ಮದ ದೇವಾಲಯ ಪೂಜಾಸ್ಥಾನ ಅವುಗಳಲ್ಲಿ ಗೌರವ ಬುದ್ಧಿ ಉಳ್ಳವನಾಗಿರಬೇಕು ಒಳ್ಳೆಯ ದೈವಜ್ಞನನ್ನು ಶಕುನಶಾಸ್ತ್ರಜ್ಞನನ್ನು ಜ್ಯೋತಿಷ್ಕನನ್ನಿಟ್ಟುಕೊಳ್ಳಬೇಕು ಕಚ್ಚುನ್ನೈಕೋ ಬಹುನರ್ತಾನ್ ಸರ್ವಶಃ ಸಾಂಪರಾಯಿಕಾನ್ ತಾನೊಬ್ಬನೇ ಸೈನ್ಯದ ಮುಂದೆ ಹೋಗಬಾರ್ದು ದೊರೆಯಾದವನು ಸೈನ್ಯ ಚೆನ್ನಾಗಿದ್ದರೂ ಅನೇಕರನ್ನು ಮುಂದೆ ಬಿಟ್ಟು ಹೋಗಬೇಕು ಹೆಂಡತಿಯನ್ನು ಮಾಡ್ಕೊಳ್ಬೇಕಚ್ಚಿದ್ದಾರಾನ್ ಮನುಷ್ಯಾಣಂ ತವ ಅರ್ಥೇ ಮೃತ್ಯುಮೀಯುಷಾಂ ವ್ಯಸನಂಚಾಭ್ಯುಪೇತಾನಾಂ ಬಿಭರ್ಷಿ ಭರತರ್ಷಭ ದೊರೆಯಾದವನು ತನ್ನ ಪತ್ನಿಯರನ್ನು ಚೆನ್ನಾಗಿ ಕಾಪಾಡಬೇಕು ಸಮಯ ಬಂದರೆ ದೊರೆಗೋಸ್ಕರವಾಗಿ ತಾವು ಪ್ರಾಣವನ್ನು ಕೊಡುವುದಕ್ಕೆ ರಾಜಸ್ಥಾನದಲ್ಲಿ ಜೌಹರ್ ಪದ್ಧತಿ ಅಂತ ಏನು ಮಾಡ್ತಾ ಮಾಡ್ತಾಯಿದ್ರು ಅಂಥ ನಿಷ್ಠೆ ಇರತಕ್ಕಂಥ ಪತ್ನಿಯರನ್ನು ಮಾತ್ರ ಮಾಡಿಕೊಳ್ಳಬೇಕು ಕಚ್ಚನ್ಮೂಲಂ ದೃಢಂಕೃತ್ವ ಪರಾನ್ಯಾಸಿ ವಿಷಾಂಪತೆ ಅಲ್ಲಿಂದ ಮುಂದಕ್ಕೆ ಮದ್ಯಪಾನ ಮಾಡುವ ಜಾಗಗಳಿರ್ತವೆ ಪಾನಾಗಾರ ದೊರೆ ಕುಡಿಯದೇ ಇರಬಹುದು ಆದರೆ ಅರಮನೆಯಲ್ಲಿರೋರು ಕುಡಿತಾರೆ ಏನು ಮಾಡಬೇಕು ಅಲ್ಲೇ ಪ್ರಯೋಗ ಸಾಧ್ಯವಾದ್ದರಿಂದ ಕಚ್ಚಿನ್ನಪಾನೆ ದ್ಯೂತೇವ ಕ್ರೀಡಾಸು ಪ್ರಮದಾಸು ಚ ಪ್ರತಿಜಾನಂತೆ ಪೂರ್ವಾನ್ನೇ ಎಂ ವ್ಯಸನಜಂತವ ಇವತ್ತು ದೊರೆ ಇಷ್ಟೊತ್ತಿಗೆ ಸರಿಯಾಗಿ ಕ್ರೀಡೆ ಉದ್ಘಾಟನೆಗೆ ಬರ್ತಾನೆ ಒಂದು ಸ್ಪೋರ್ಟ್ಸ್ ಮೀಟು ಏಷ್ಯನ್ ಮೀಟೋ ಒಲಿಂಪಿಕ್ಕೋ ಇರ್ತದೆ ಆ ಹೊತ್ತಿಗೆ ಸರಿಯಾಗಿ ಬರ್ತಾನೆ ಅಂದರೆ ಅಲ್ಲಿಯೇ ಶತ್ರುಗಳು ಕಾಯ್ತಾ ಕೂತಿರ್ತಾರೆ ಬಾಂಬು ಸ್ಫೋಟ ಮಾಡುವುದಕ್ಕೆ ಕ್ರೀಡಾಸ್ಥಾನ ಸ್ಥಾನ ಪ್ರಮದಾಸು ಸ್ತ್ರೀಯರನ್ನು ಸಾಂತನ ಮಾಡೋಕ್ಕೆ ಬರ್ತಾನೆ ಅಂಥ ಜಾಗದಲ್ಲಿ ತುಂಬ ಎಚ್ಚರಿಕೆಯಿಂದಿರಬೇಕು ಮಧ್ಯಾಹ್ನ ನಿಶ್ಚಯ ಮಾಡಿದ್ದನ್ನು ಸಾಯಂಕಾಲ ಬದಲು ಮಾಡಬೇಕಾಗತ್ತೆ ಎಷ್ಟೋ ಸಲ ಧನಧಾನ್ಯೇನ ನಿನ್ನ ಕೋಟೆ ಎಂಬುದು ಧನಧಾನ್ಯದಿಂದ ಸುರಕ್ಷಿತವಾಗಿರಬೇಕು ಹತ್ತಾರು ವರ್ಷಗಳಾಗುವಷ್ಟು ಧನಧಾನ್ಯಗಳನ್ನು ಬೊಕ್ಕಸನ್ನು ಬೊಕ್ಕಸವನ್ನು ಕೂಡಿಟ್ಟಿರಬೇಕು ಕಚ್ಚಿನ್ನ ದುರ್ಬಲ ಶತ್ರು ಬಲೇನ ಪರಿಪೀಡಿತ ಮಂತ್ರೇಣ ಬಲವಾನ್ ಕಶ್ಚಿತ್ ಉಭಾಭ್ಯಾಂ ಚ ಕಥಂಚನ ಶತ್ರು ದುರ್ಬಲನಾಗಿದ್ದಾನೆ ಅಂತ ಉಪೇಕ್ಷೆ ಮಾಡಬಾರದು ಎಷ್ಟು ದುರ್ಬಲನಾಗಿದ್ದರೂ ಅವನಿಗೆ ಬೇರೆಯವ್ರ ಸಹಾಯ ಒಂದು ವೇಳೆ ಬಂದು ಸೇರ್ಕೊಂಡು ಬಿಡ್ಬೋದು ಕಚ್ಚಿನ್ನ ಚೋರೈಹಿ ಇರುವ ಕುಮಾರೈಹಿ ಸ್ತ್ರೀಬಲೇನವ ವಾ ಪೀಡ್ಯತೆ ರಾಷ್ಟ್ರಂ ಕಚ್ಚಿತ್ ತುಷ್ಟಾ ಕೃಷಿಬಲಾ ತುಷ್ಟಾ ಕೃಷಿಬಲಾ ಅಗ್ರಿಕಲ್ಚರ್ ವ್ಯವಸಾಯ ಮಾಡುವವರು ತೃಪ್ತಿಕರವಾಗಿರಬೇಕು ರೈತರು ಆತ್ಮಹತ್ಯೆ ಮಾಡಿಕೊಂಡು ನೋಡಿಕೊಳ್ಳೋ ಸ್ಥಿತಿಯಲ್ಲ ರೈತನೆಂಬುವನು ರಾಷ್ಟ್ರದ ಬೆನ್ನೆಲೆ ಬಿದ್ದ ಹಾಗೆ ಅದು ಭಾರತ ದೇಶದಂಥ ದೇಶದಲ್ಲಿ ಅವನು ಏನು ಲೋ ಇನ್ವೆಸ್ಟ್ಮೆಂಟೋ ಹೈ ಇನ್ವೆಸ್ಟ್ಮೆಂಟೋ ಮಾಡ್ತಾನೆ ಗೊಬ್ಬರ ನೀರು ಮತ್ತೊಂದು ಅದಕ್ಕೆ ಸರಿಯಾದ ಬೆಲೆ ಬರದೇ ಇದ್ದರೆ ಭೂಮಿಯನ್ನೇ ಸಿಕ್ಕಾಪಟ್ಟೆ ಕೊಳ್ಳುವವರಿದ್ದರೆ ರೈತರೇ ಸತ್ತು ಹೋದರೆ ರಾಷ್ಟ್ರ ಹಾಳಾಗಿ ಹೋಗುತ್ತೆ ಆದ್ದರಿಂದ ಕಳ್ಳರಿಂದ ಅವರನ್ನು ರಕ್ಷಿಸಬೇಕು ಚೋರೈಹಿ ಲುಬ್ಧೈಹಿ ಲೋಭ ಮಾಡುವವರು ಭೂಮಿಯನ್ನೇ ಕೊಂಡುಕೊಂಡು ಓಡಿಸಿಬಿಡ್ತಾರೆ ಸಣ್ಣ ಮಕ್ಕಳು ಕುಮಾರಿ ಸ್ತ್ರೀ ಬಲೇನವ ಸ್ತ್ರೀಯರು ಅವರೇ ಒಂದು ಪುಂಡು ಸೇನೆ ಕಟ್ಟಿಕೊಂಡ್ರೆ ಹುಡುಗರು ಮೀಸೆ ಇರುವವರು ಹುಡುಗಾಟ ಮಾಡುವುದಕ್ಕೋಗಿ ಚೇಷ್ಟೆ ಮಾಡಿದರೆ ಕೃಷ್ಣನ ವಂಶ ಸಾಂಬನಿಂದ ಹಾಳಾದಂತಾಗತ್ತಾದ್ದರಿಂದ ಹಚ್ಚಿನ್ನ ಭಕ್ತಂ ಬೀಜಂಚ ಕರ್ಷಕಸ್ಯಾವಸೀದತಿ ವೇತನ ಭಕ್ತ ಅಂದರೆ ಇಲ್ಲಿ ವೇತನ ಅಲೋಯನ್ಸ್ ಕಾಲಕಾಲಕ್ಕೆ ಸಂಬಳಗಳನ್ನು ಸೈನ್ಯಕ್ಕೆ ಅರಮನೆಯ ಅಧಿಕಾರಿಗಳು ವಿಳಂಬ ಮಾಡದೆ ಕೊಡಬೇಕು ಪೋಸ್ಟ್ ಓನ್ ಮಾಡಬಾರದು ಕರ್ಷಕಸ್ಯಾವಸೀದತಿ ಇನ್ನು ಅಗ್ರಿಕಲ್ಚರಲ್ ಪಾಲಿಸಿ ಸಡಲ ಮಾಡೋಕೆ ಹೋಗಬಾರದು ಪ್ರತ್ಯೇಕಂಚ ಶತಂ ವೃದ್ಧ ಅನುಣಂ ಅನುಗ್ರಹಂ ರೈತರಿಗೆ ಸಾಲಗಳನ್ನು ಕೊಡಬೇಕು ಆಪತ್ಕಾಲದಲ್ಲಿ ಮಳೆ ಬೆಳೆ ಸರಿಯಾಗಿ ಬರದೇ ಇದ್ದರೆ ಪಶುಪಾಲನ ಗೋಪಾಲಕರು ಡೈರಿ ಫಾರ್ಮಿಂಗ್ ವಾರ್ತಾಯಾಮ್ ಸಂಶ್ರಿತ ತಾಲೂಕು ತಾಲೂಕೋಯಂ ಸುಖಮೇಧತೆ ಕುಸಿದ ಅಂದರೆ ಬಡ್ಡಿ ಬಡ್ಡಿ ವ್ಯಾಪಾರವೆಂಬುದು ಸಮಾಜದಲ್ಲಿ ಇವತ್ತು ಬ್ಯಾಂಕಿಂಗ್ ಅಂತ ಹೇಳ್ತೇವೆ ಬ್ಯಾಂಕಿಂಗೇ ಅತಿ ಆದರೆ ರಾಷ್ಟ್ರ ಹಾಳಾಗಿ ಬಿಡುತ್ತೆ ಎಲ್ಲಿ ಬರ್ತದೆ ಎಲ್ಲಿ ದುಡ್ಡು ಹೋಗ್ತದೆ ಗೊತ್ತಿಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಅಮೆರಿಕಾದಲ್ಲಿ ಮುಳುಗಿ ಹೋದವು ಇಡೀ ಜಗತ್ತನ್ನು ಹಾಳು ಮಾಡ್ತಾ ಕೂತಿದೆ ಆದ್ದರಿಂದ ಬಡ್ಡಿ ವ್ಯಾಪಾರದಲ್ಲಿ ಒಂದು ಹತೋಟಿ ಇರಬೇಕು ಒಂದು ನಿಶ್ಚಿತವಾದ ಪಾಲಿಸಿ ಅನ್ನೋದಿರಬೇಕು ಹಿಂದಿನ ಕಾಲದಲ್ಲಿ ವೈಶ್ಯರು ಕುಸಿದವನ್ನು ಮಾಡ್ತಿದ್ದರು ಗಂಡ ಇಲ್ಲದೇ ಇದ್ದಂಥ ವಿಧವೆಯರು ಅಂಥ ವೃತ್ತಿಗಳಲ್ಲಿ ಇರ್ತಾ ಇದ್ದರು ಅದರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಲೋಕದಲ್ಲಿ ವಿಧವೆಯರಾಗಿದ್ದಾರೆ ಎಷ್ಟೋ ವಯಸ್ಸಾಗಿರ್ತಾರೆ ನೋಡ್ಕೊಳ್ಳೋರು ಇರೋದಿಲ್ಲ ಅವರನ್ನು ಚೆನ್ನಾಗಿ ಸಾಂತ್ವನ ಮಾಡಬೇಕು ಕಚ್ಚಿತ್ ಸ್ತ್ರೀಯ ಸಾಂತ್ವಯಸಿ ಕಚ್ಚಿತ್ತಾತ ಸುರಕ್ಷಿತ ಎಲ್ಲಿ ಸ್ತ್ರೀಯರ ಮಾನ ಹರಾಜಾಗ್ತದೆ ಅಲ್ಲಿ ದೇಶ ಉಳಿಯುವುದಿಲ್ಲ ಈ ಬಾರುಗಳಂತ ಹೇಳ್ತೇವೆ ಅರೆನಗ್ನದಾಗಿ ಕುಳಿತಾರೆ ಹೆಣ್ಣು ಮಕ್ಕಳು ಅಂಥ ಜಾಗದಲ್ಲಿ ಅವರ ಮಾನಗಳನ್ನು ಮುಂದೆ ಬರುವಂಥ ಮುಂದೆ ಬರತಕ್ಕ ಜನಾಂಗದಲ್ಲಿ ಸ್ತ್ರೀಯರ ಪಾತ್ರ ಚೆನ್ನಾಗಿರೋದ್ರಿಂದ ಅವರನ್ನು ಕಾಪಾಡಿಕೊಳ್ಳಬೇಕು ಆದರೆ ಅತಿಯಾಗಿ ನಂಬಬಾರದು ಕಚ್ಚಿದ ಅತ್ಯಯಕಂ ತದರ್ಥಮನುಚಿಂಚತ ಪ್ರಿಯಾಣಿ ಅನುಭವನ್ ಶೇಷೇ ತ್ವಮಂತಃಪುರೇ ನೃಪ ಕೆಟ್ಟ ಸಮಾಚಾರವನ್ನು ಕೇಳಿಯೂ ದೊರೆಯಾದವನು ಅಂತಃಪುರದಲ್ಲಿ ಭಾಳ ಹೊತ್ತು ಕೂತಿರಬಾರದು ಹಾಗಂತ ನಿದ್ದೆ ಕಡ್ತಾನೂ ಇರಬಾರದು ಬಾಡಿಗಾರ್ಡ್ ಚೆನ್ನಾಗಿರಬೇಕು ಏನಾದರೂ ತೊಂದರೆ ಉಂಟಾದರೆ ಕಚ್ಚುತಿ ಶಾರೀರಂ ಆಬಾಧಂ ಔಷಧೈ ನಿಯಮೇನ ಚ ಯೋಗದಿಂದಲೂ ಔಷಧ ಸೇವನೆಯಿಂದಲೂ ಮಾನಸಂ ವೃದ್ಧ ಸೇವಾಭಿ ದೊರೆಗೆ ಶಾರೀರ ಮತ್ತು ಮಾನಸ ಎರಡು ರೀತಿಯಲ್ಲಿ ತೊಂದರೆ ಬರಬಹುದು ಮಾನಸಿಕ ಒತ್ತಡಗಳಿದ್ದರೆ ಯೋಗೀಶ್ವರರ ಸಹಾಯದಿಂದ ಪರಿಹರಿಸಿಕೊಳ್ಳಬೇಕು ಸ್ಪಿರಿಚುವಲ್ ಫೋರ್ಸ್ ಶರೀರಕ್ಕೆ ತೊಂದರೆ ಉಂಟಾದರೆ ಆ ಶರೀರ ತೊಂದರೆಗಳನ್ನು ಔಷಧ ಸೇವನೆಯನ್ನು ಸರಿಪಡಿಸಿಕೊಳ್ಳಬೇಕು ಅಲ್ಲಿಂದ ಮುಂದಕ್ಕೆ ಯಾರದ್ದು ವೃತ್ತಿಯನ್ನು ಅಪಹಾರ ಮಾಡಬಾರದು ಮತ್ತು ಇಂಟರ್ನಲ್ ಅನ್ರೆಸ್ಟ್ ಆ ವಿಷಯವನ್ನು ಕೂಡ ಹೇಳಿದ್ದಾರೆ ಕಚ್ಚಿತ್ ಪೌರಾಣ ಸಹಿತ ಏಚತೆ ರಾಷ್ಟ್ರವಾಸಿನಃ ಜನರು ಒಗ್ಗೂಡಿ ದೊರೆಯನ್ನೇ ಕಿತ್ತು ಬೀಸುವ ಅಂದರೆ ದೊಂಬಿ ಏಳುವ ರಾಷ್ಟ್ರವನ್ನೇ ಹಾಳು ಮಾಡುವ ಅವಸ್ಥೆಗೆ ನೀನು ಬಿಡಬಾರದು ಕಚ್ಚಿನ್ನ ದುರ್ಬಲ ಶತ್ರು ಮಂತ್ರೇಣ ಬಲವಾನ್ ಕಶ್ಚಿತ್ ಶತ್ರು ದುರ್ಬಲನಾಗಿದ್ದರು ಅವನಿಗೆ ಪುಂಡುಪೋಕರಿಗಳು ಸಹಾಯ ಬಂದುಬಿಟ್ರೆ ನಮ್ಮನ್ನು ಹಾಳು ಮಾಡ್ತಾರೆ ಅವ್ರ ಮೇಲೊಂದು ಕಣ್ಣು ಇಟ್ಟಿದ್ದೀಯೇ ತಾನೇ ವೇದವನ್ನು ಚೆನ್ನಾಗಿ ಓದ್ಕೊಂಡಿದ್ದೀಯ ತಾನೇ ತ್ರಯೀ ಮೂಲಂ ಪೂರ್ವೈರಾಚರಿತೆ ಪಥಿ ಕಚ್ಚಿ ಜ್ಞಾತೀನ್ ಗುರೂನ್ ವೃದ್ಧಾನ್ ದೈವತಾಂ ತಾಪಸಾನಪಿ ವಯಸ್ಸಾದವರು ದಾಯಾದಿಗಳಿರ್ತಾರೆ ವಯಸ್ಸಾದ ಗುರುಗಳಿರ್ತಾರೆ ತಾಪಸರಿರ್ತಾರೆ ಎಷ್ಟೋ ಜನ ಮಠಮಾನ್ಯಗಳಲ್ಲಿ ಅವರೆಲ್ಲರನ್ನೂ ಸಂತೋಷದಲ್ಲಿಡಬೇಕು ಹಿರಿಯರು ಪೂಜೆ ಮಾಡಿಕೊಂಡು ಬಂದ ದೇವಸ್ಥಾನ ಅಥವಾ ಆಶ್ರಮಗಳು ವೃಕ್ಷಗಳು ತೀರ್ಥಗಳು ಚೈತ್ಯಾಂಶ ವೃಕ್ಷಾನ್ ಕಲ್ಯಾಣಾನ್ ಬ್ರಾಹ್ಮಣಾಂಶ ನಮಸ್ಸಸಿ ಚಾಶನ ಪಾರ್ಶ್ವೇಶು ತಿಷ್ಠತಿ ಯಾವಾಗಲೂ ನಿನಗೆ ರಕ್ಷಕರು ಇರಬೇಕು ಮಂಗಳ ಆಶೀರ್ವಾದ ಮಾಡೋರು ಪಕ್ಕದಲ್ಲಿರಬೇಕು ಇನ್ನೊಂದು ಮುಖ್ಯವಾದ ವಿಷಯ ದುಷ್ಟ ಗೃಹೀತ ತಸ್ಕಾರಿ ತಜ್ಞೈ ದೃಷ್ಟ ಸಕಾರಣ ತತ್ಕರೋತಿ ಏನು ಬೇಡ ಅಂತ ಅದನ್ನೇ ಮಾಡೋನು ತಸ್ಕರ ಅಂತ ಹೆಸರು ನಿರುಕ್ಷಶಾಸ್ತ್ರದಲ್ಲಿ ಒಬ್ಬ ಕಳ್ಳನನ್ನು ರೆಡ್ ಹ್ಯಾಂಡ್ ಅಂತ ಹೇಳ್ತೇವೆ ಕೈ ಸಮೇತ ಹೇಳಿದ ಮೇಲೆ ಇಲ್ಲೂ ಸಲ್ಲದ ನ್ಯಾಯಗಳನ್ನು ಹೇಳಿ ಅವನನ್ನು ಬಿಡತಕ್ಕ ಕೆಲಸವನ್ನು ಮಾಡಬಾರದು ಕೊಟ್ರೋಚಿಗೆ ಮಾಡಿದ ಹಾಗೆ ಒಮ್ಮೆ ಸಿಕ್ಕಿ ಬಿದ್ದ ಅಂದರೆ ಅವನನ್ನು ಶಿಕ್ಷೆ ಮಾಡಲೇಬೇಕು ತಪ್ಪು ಮಾಡದೇ ಅವನನ್ನು ಸುಳ್ಳು ಆಪಾದನೆಗಳನ್ನು ಹೊರಿಸಿ ಅವನನ್ನು ಜೈಲಿಗೆ ಕಳಿಸೋ ಕೆಲಸ ಮಾಡಬಾರದು ಅದರಿಂದ ನಾಸ್ತಿಕ್ಯಂ ಮರತಂ ಕ್ರೋಧಂ ಪ್ರಮಾದಂ ದೀರ್ಘಸೂತ್ರದ ಹದಿನಾಲ್ಕು ರಾಜದೋಷಗಳನ್ನು ಹೇಳಿದವು